ಮೊದಲನೇ ದಿವಸ ಕೌರವರಿಗೆ ಜಯವಾಯಿತು ಎರಡನೇ ದಿವಸ ಕೌರವ ಪಾಂಡವರ ಸೇನೆಯಲ್ಲಿ ಸಮಾನವಾದಂತಹ ಒಂದು ಸ್ಥಿತಿ ಇತ್ತು ಈ ಮೂರನೇ ದಿವಸದಲ್ಲಿ ಕೌರವರು ಗಾರುಡ ವ್ಯೂಹವನ್ನು ಮಾಡಿದರು ಪಾಂಡವರು ಅರ್ಧಚಂದ್ರ ವ್ಯೂಹವನ್ನು ಮಾಡಿಕೊಂಡರು ತುಮುಲ ಯುದ್ಧ ಪ್ರಾರಂಭವಾಯಿತು ಸ್ವಲ್ಪ ಹೊತ್ತಿನಲ್ಲಿ ಕೌರವ ಸೈನಿಕರೆಲ್ಲ ಸೋತು ಓಡಿದರು ಕಾರಣ ಅಂದರೆ ಆ ಯುದ್ಧದಲ್ಲಿ ಭೀಮನ ಪುತ್ರ ಹಿಡಿಂಬಾಸುತ ಘಟೋತ್ಕಚ ಬಂದಿದ್ದ ಅವನ ಪರಾಕ್ರಮ ಅದೊಂದು ರೀತಿ ಗೆರಿಲ್ಲ ವಾರಿದ್ದ ಹಾಗೆ ಒಂದು ಕ್ರಮಬದ್ಧ ಯುದ್ಧವಲ್ಲ ಅದು ಕೈಗೆ ಸಿಕ್ಕಿದ್ರಿಂದ ಕಲ್ಲು ಬೆಟ್ಟ ಗುಡ್ಡ ಮರ ಮತ್ತು ಮಾಯಾ ರೂಪದಲ್ಲಿ ಪ್ರಾಣಿಗಳ ರೂಪದಲ್ಲಿ ಹುಲಿ ಕರಡಿ ಸಿಂಹಗಳ ಮುಖಗಳನ್ನು ಮಾಡ್ತಾ ಕೀರ್ಚಾಡ್ತಾ ಸೈನಿಕರನ್ನು ಹೆದಿಸುವ ಈ ಯುದ್ಧದಲ್ಲಿ ಮಧ್ಯಾಹ್ನದ ವೇಳೆಗೆ ದುರ್ಯೋಧನ ಮೂರ್ಛೆ ಹೋದ ಅವನ ರಥಸಾರಥಿ ಕೊಂದು ಹಾಕ್ಬಿಡ್ತಾರೆ ಅಂತ ಅವನನ್ನು ರಥದಿಂದ ಊರೊಳಕ್ಕೆ ಕರ್ಕೊಂಡು ಹೋದಾಗ ದಾರಿಯಲ್ಲಿ ಎಚ್ಚರವಾಯಿತು ಅವನಿಗೆ ಎಚ್ಚರವಾದ ಮೇಲೆ ಎಲ್ಲಿದ್ದೇವೆ ಅಂತ ಕೇಳಿದ ನಿಮ್ಮ ಪ್ರಾಣ ಹೋಗ್ತಿತ್ತು ಅದಕ್ಕೆ ನಾ ಊರು ಕರ್ಕೊಂಡು ಬಂದೆ ಅಂತ ಹೇಳಿದ ಮೇಲೆ ತುಂಬ ಕೋಪ ಬಂದ್ಬಿಡ್ತು ಅವನಿಗೆ ಅಯ್ಯೋ ನನ್ನ ಮೂರ್ಖ ಮಾಡಿಬಿಟ್ಟೆಲ್ಲ ಅಂತ ಹೇಳಿ ಮತ್ತೆ ಯುದ್ಧಭೂಮಿಗೆ ಬಂದು ಭೀಷ್ಮರನ್ನು ಹೀನ ಬೈತಾನೆ ನೋಡಿ ದ್ರೋಣರ ಎದುರಿಗೆ ಸೈನ್ಯ ಸಾಯ್ತಾ ಇದೆ ನಿಮ್ಮೆದುರಿಗೆ ನಮ್ಮ ಸೈನ್ಯ ಸಾಯ್ತಾ ಇದೆ ಅವನು ರಾಕ್ಷಸ ಘಟೋತ್ಕಚ ಅವನಿಗೇನೂ ಮಾಡ್ತಲೇ ಇಲ್ಲ ನೀನು ಪಿತಾಮಹ ನಿಬೋಧೇದಂ ಯತ್ವಾಂ ವಕ್ಷ್ಯಾಮಿ ಭಾರತ ನಾನು ರೂಪಮಹಂ ಮನ್ಯೇ ತ್ವಯಿ ಜೀವತಿ ಕೌರವ ನಿಮ್ಮ ಪರಾಕ್ರಮಕ್ಕೆ ವಯಸ್ಸಿಗೆ ಅನುರೂಪವಾದ ಯುದ್ಧ ನೀವು ಮಾಡ್ತಾ ಇಲ್ಲ ದ್ರೋಣೇ ಚ ಅಸ್ತ್ರವಿಧಾಂ ಶ್ರೇಷ್ಠೆ ಸಪುತ್ರೇ ಸಸುಹೃಜ್ಜನೇ ಕೃಪೆ ಜೈವ ಮಹೇಶ್ವಾಸೆ ದ್ರವತೆ ಯದ್ವರೂಥಿನಿ ದ್ರೋಣರು ಮನಸ್ಸಿಟ್ಟು ಯುದ್ಧ ಮಾಡ್ತಾ ಇಲ್ಲ ಕೃಪಾಚಾರ್ಯರು ಮನಸ್ಸಿಟ್ಟು ಯುದ್ಧ ಮಾಡ್ತಾ ಇಲ್ಲ ನೀವೆಲ್ಲ ಇದ್ದಾಗ ನಮ್ಮ ಸೈನ್ಯ ಓಡುವುದಂದ್ರೇನು ನ ಪಾಂಡವಾನ್ ಪ್ರತಿಫಲಾಂ ಸ್ತವ ಕಥಂಚನ ಈ ಪಾಂಡವ ಸೈನ್ಯ ನಿಮಗೆ ಅಷ್ಟರ ಮಟ್ಟದ್ದು ತಥಾ ದ್ರೋಣಶ್ಚ ಸಂಗ್ರಾಮೇ ದ್ರೋಣೇಶ್ಚೈವ ಕೃಪಸ್ಯ ಚ ಅನುಗ್ರಾಹ್ಯ ಪಾಂಡುಸುತಾಹ ತವನೂನಂ ಪಿತಾಮಹ ನಿಮಗೆ ಪಾಂಡವರ ಮೇಲೆ ಅನುಗ್ರಹ ಮಾಡಬೇಕು ಅಂತ ಬುದ್ಧಿ ಬಂದುಬಿಟ್ಟಿದೆ ಅದನ್ನು ಬಾಯಿ ಬಿಟ್ಟು ಹೇಳ್ಬಿಡಿ ಸೋಸ್ಮಿಮಾಚಸ್ತ್ವಯಾ ರಾಜನ್ ಪೂರ್ವಮೇವ ಸಮಾಗಮೇ ಯುದ್ಧಕ್ಕೆ ಬರ್ತೇನಪ್ಪ ಅದರ ಪಾಂಡವರನ್ನ ಅನುಗ್ರಹ ಮಾಡ್ತೇನೆ ಅಂತ ಒಂದು ಮಾತು ಹೇಳಿದರೆ ನಾ ಬೇರೆ ಸೇನಾಪತಿ ಮಾಡ್ತಾ ಇದ್ನಲ್ಲ ಕರ್ಣೇನ ಸಹಿತ ಕೃತ್ಯಂ ಚಿಂತೆಯಾನಸ್ತದೈವೈಹಿ ಕರ್ಣ ಕರ್ಣನ ಸೇನಾವತಿ ಮಾಡ್ತಾ ಇದ್ದೆ ಯದಿನಾಹಂ ಪರಿತ್ಯಾಜ್ಯೋ ಯುವಾಭ್ಯಾಮಿಹ ಸಂಯುಗೇ ನೀವು ದ್ರೋಣರು ನನ್ನನ್ನು ಪರಿತ್ಯಾಗ ಮಾಡುವುದಿಲ್ಲ ಅಂತ ಮಾತು ಕೊಟ್ಟ ಪಕ್ಷದಲ್ಲಿ ವಿಕ್ರಮೇಣ ಅನುರೂಪೇಣ ಯುದ್ಧೇತಾಂ ಪುರುಷ ಋಷಭವು ನಿಮ್ಮ ವಿಕ್ರಮಕ್ಕೆ ಪರಾಕ್ರಮಕ್ಕೆ ಅನುಗುಣವಾಗಿ ಯುದ್ಧ ಮಾಡಬೇಕು ನೀವು ಅಂದಾಗ ಭೀಷ್ಮರು ನಕ್ಕು ಹೇಳ್ತಾರೆ ಪ್ರಹಸನ್ ವೈ ಮು ಮುಹುರ್ಮುಹು ಮತ್ತೆ ಮತ್ತೆ ತಿರಸ್ಕಾರದನಗೇನಿ ಬೀರಿ ಭೀಷ್ಮ ಹೇಳ್ತಾ ಇದ್ದಾನೆ ಭೋಷೋಸಿ ಮಯಾರಾಜನ್ನಿ ತಥ್ಯ ಮುಕ್ತೋ ಹಿತಂ ನಾನು ಎಷ್ಟು ಸಲ ನಿನಗೆ ಹೇಳಿದೆ ನಿನ್ನ ತಲೆಗೆ ಹತ್ತುತ್ತಾ ಇಲ್ಲ ಇನ್ನೂ ಹೇಳ್ತೇನೆ ಕೇಳು ಪಾಂಡವರನ್ನ ಗೆಲ್ಲುವುದಾಗುವುದಿಲ್ಲ ಅಜೇಯ ಪಾಂಡವ ಯುದ್ಧೆ ಇರಪಿ ಸವಾಸವೈಹಿ ಇಂದ್ರಾದಿ ದೇವತೆಗಳು ಬಂದರೂ ಗೆಲ್ಲೋಕ್ಕಾಗೋದಿಲ್ಲ ಅದು ಮತ್ತೇನು ಮಾಡ್ತಾ ಇದ್ದೀರಿ ಅಂದರೆ ನನ್ನ ಕೈಲಿ ಏನಾಗುತ್ತೋ ಮಾಡ್ತೇನೆ ಎತ್ತು ಶಕ್ಯಂ ಮಯ ಕರ್ತಂ ವೃದ್ಧೇನ ಅದ್ಯನೃಪೋತ್ತಮ ಕರಿಷ್ಯಾಮಿ ಯಥಾಶಕ್ತಿ ಪ್ರೇಕ್ಷ ಇದಾನೀಂ ಸಬಾಂಧವ ನನ್ನ ಕೈಲಿ ಏನಾಗುತ್ತೋ ಮಾಡ್ತೇನೆ ಅದಕ್ಕೆ ಆಕ್ಷೇಪ ಏನು ಮಾಡ್ತೀಯ ಮೊದಲೇ ಹೇಳಿದ್ನಲ್ಲ ಅಂತ ಹೇಳ್ತಾ ಹೇಳ್ತಾ ರಥವನ್ನು ಮುಂದುವರಿಸ್ತಾ ಇದ್ದಾರೆ ಮಧ್ಯಾಹ್ನವಾಗಿ ಹೋಯಿತು ಗತಪೂರ್ವಾಹ್ನ ಭೂಯಿಷ್ಟೇ ಪಶ್ಚಿಮಾನ್ ದಿಶಮಾಸ್ಥಾಯ ಸ್ಥಿತಿ ಚಾಪಿ ದಿವಾಕರೇ ಪಶ್ಚಿಮಕ್ಕೆ ಬಿಟ್ಟ ಸೂರ್ಯ ಮೂರನೇ ದಿವಸ ಯುದ್ಧ ಅರ್ಧ ಆಗಿ ಹೋಯಿತು ಇದರಲ್ಲಿ ಏನು ತೀರ್ಮಾನವಾಗಲಿಲ್ಲ ಆಗ ಕೃಷ್ಣ ಮತ್ತು ಮತ್ತು ಅರ್ಜುನನ ಕಡೆ ನೋಡಿ ಹೇಳಿದ ನೋಡಿ ಎರಡು ದಿವಸದಲ್ಲಿ ನಮ್ಮ ಸೈನ್ಯ ಎಷ್ಟು ಕಂಗಾಲಾಗಿದೆ ಈಗ ನೀನು ಭೀಷ್ಮನನ್ನು ಮುಗಿಸ್ಬೇಕು ತತಸ್ತು ಕೃಷ್ಣ ಸಮರೇ ದೃಷ್ಟ ಭೀಷ್ಮ ಪರಾಕ್ರಮಂ ಸಂಪ್ರೇಕ್ಷ ಚ ಮಹಾಬಾಹು ಪಾರ್ಥಸ್ಯ ಮೃದುಯುದ್ಧತಾ ಮೃದು ಯುದ್ಧ ಮಾಣ ಬಿಟ್ಟಾಗಿರಬೇಕು ಭೀಷ್ಮನ ಮೇಲೆ ಬಿದ್ದಿರಬಾರ್ದು ಚೆಂಡು ಒದ್ದಾಗಿರಬೇಕು ಅದು ಎತ್ಲ ಹೋಗಬೇಕು ಗೋಲ್ ಮುಟ್ಟಿರಬಾರ್ದು ಅಂತ ಆಟ ಆಡಿದ ಹಾಗೆ ಏನಯ ಇದು ಚೆಲ್ಲಾಟ ಮಾಡ್ತೀಯೇ ನಿನ್ನ ತಾತನ ಜೊತೆಯಲ್ಲಿ ಅಮೃಷ್ಯಮಾಣೋ ಭಗವಾನ್ ಕೇಶವ ಪರವೀರ ಅಚಿಂತಯದಮೇ ಆತ್ಮ ನಾಸ್ತಿ ಯೌಧಿಷ್ಠ್ಯರಂಬಲಂ ಅನ್ನ ಐರಡೆ ಭೀಷ್ಮೋ ನಾಶಯೇತಿ ದೇವದಾನವಾನಿ ಇನ್ನೊಂದು ದಿವಸ ಭೀಷ್ಮ ಬದುಕಿದ್ರೆ ನಮ್ಮ ಸೈನ್ಯವೆಲ್ಲ ಮುಗಿದೋಗುತ್ತಾದ್ದರಿಂದ ಸೋಹಂ ಭೀಷ್ಮಂ ನಿಹನ್ಯದ್ಯ ಪಾಂಡವಾರ್ಥಾಯ ದಂಶಿತಃ ನಾನೇ ಭೀಷ್ಮನನ್ನು ಕೊಂದು ಬಿಡ್ತೇನೆ ಬಾರಮೇತಂ ವಿನೇಶ್ಯಾಮಿ ಪಾಂಡವಾನಾಂ ಮಹಾತ್ಮನಾಂ ಕರ್ತವ್ಯಂ ನಾಭಿಜಾನಾತಿ ರಣೇ ಭೀಷ್ಮಸ್ಯ ಗೌರವಾತಿ ತಾತ ಎಂಬ ಗೌರವದಿಂದ ಅರ್ಜುನ ಅವನ ಮೇಲೆ ಬಾಣ ಪ್ರಯೋಗ ಮಾಡ್ತಾ ಇಲ್ಲ ಅಂತ ಹೇಳಿ ಯೋಚನೆ ಮಾಡಿ ಸಾತ್ಯಕಿಗೆ ಹೇಳ್ತಾನೆ ನೋಡಯ್ಯ ನಾನೇ ನನ್ನ ರಥಕ್ಕೆ ಹತ್ತು ಬಿಡ್ತೇನೆ ಇವನ ರಥ ಹೀಗೆ ಕೂತಿರಲಿ ತಸ್ಮಾದ ಹಂಗ್ರಹ್ಯ ರಥಾಂಗ ಮುಗ್ರಂ ಪ್ರಾಣಂ ಹರಿಷ್ಯಾಮಿ ಮಹಾವ್ರತಸ್ಯ ನಾನು ಚಕ್ರವನ್ನು ಹಿಡಿದೇ ಬಿಡ್ತೇನೆ ನನ್ನ ಪ್ರತಿಜ್ಞಾ ಹೋದರೆ ಹೋಗಲಿ ಅಂತ ತಿಳ್ಕೊಂಡು ಸುದರ್ಶನಂ ಚಿಂತಿತ ಮಾತ್ರಮೇವ ತಸ್ಯಾಗ್ರಹಸ್ಥಂ ತ್ವಯಮಾರುರೋಹ ಸುದರ್ಶನ ನನ್ನ ಸ್ವಾಮಿ ಆ ಚಕ್ರವನ್ನ ಕೈಯಲ್ಲಿ ಹಿಡಿದುಕೊಂಡ ಧ್ಯಾನ ಮಾಡಿದ ಕೂಡಲೇ ಬಂದ್ಬಿಡ್ತು ಕ್ಷುರಾಂತ ಮುದ್ಯಮ್ಯ ಭುಜೇನ ಚಕ್ರಂ ರಥಾದವ ಪ್ಲುತ್ಯ ವಿಸೃಜ್ಯ ವಾಹನೆ ಕುದುರೆಗಳ ಲಗಾಮನ್ನು ಅಲ್ಲಿಯೇ ಬಿಸುಟು ರಥದಿಂದ ಕೆಳಗೆ ಧುಮುಕಿದ ಕೃಷ್ಣ ಭೂಮಿ ನಡಿಗೆ ಹೋಯಿತು ಚರಣೈರ್ ಮಹಾತ್ಮ ವೇಗೇನ ಕೃಷ್ಣ ಪ್ರಸಸಾರ ಭೀಷ್ಮಂ ವೇಗವಾಗಿ ಭೀಷ್ಮನ ಕಡೆ ಓಡ್ತಾ ಇದ್ದಾನೆ ಮಾಜವೂ ಸಮುದೀರ್ಣ ದರ್ಪಂ ಸಿಂಹೋ ಜಿಘಾಂಸಂ ವಾರಣೇಂದ್ರಂ ಆನೆಯನ್ನು ಸಿಂಹಾಟಿಸಿಕೊಂಡು ಹೋಗುವ ಹಾಗೆ ಸೋಭಿದ್ರವನ್ನೇ ಭೀಷ್ಮವನೀಕ ಮಧ್ಯೆ ಕ್ರುದ್ಧೋ ಮಹೇಂದ್ರ ಬಲಜ ಪ್ರಮಾಥಿ ಅರ್ಜುನ ನೋಡಿದ ಕೆಲಸ ಕೆಟ್ಟ ಹೋಯಿತು ಎಂಬುದಾಗಿ ತಾನೂ ಭಾವಿಸಿಕೊಂಡು ತಾನು ರಥದಿಂದ ಧುಮುಕಿ ಹತ್ತು ಹೆಜ್ಜೆ ಕೃಷ್ಣ ಇರುವಷ್ಟರಲ್ಲಿ ಆ ಕೃಷ್ಣನನ್ನು ಪಾದಗಳನ್ನು ಮುಟ್ಟಿ ಅವನ ಪಾದಗಳನ್ನು ಭದ್ರವಾಗಿ ಹಿಡಿದುಕೊಂಡು ನಿಲ್ಲಿಸು ನಿಲ್ಲಿಸು ನಿನ್ನ ಪ್ರತಿಜ್ಞೆ ನೀನು ಮುರಿಯಬೇಡ ಇದೋ ನಾನು ಮುಗಿಸಿಬಿಡ್ತೇನೆ ಭೀಷ್ಮನನ್ನ ಅಂತ ಇವನು ಮಾತು ಹೇಳುವಷ್ಟರಲ್ಲಿ ಇನ್ನೊಂದು ಆಶ್ಚರ್ಯವಾಯಿತು ರಥದಿಂದ ಭೀಷ್ಮನು ಧುಮುಕಿದ ಬಿಲ್ಲು ಬಾಣಗಳನ್ನೇ ಕೆಳಗೆ ಹಾಕಿದ ಎರಡು ಕೈಗಳನ್ನು ನೀಡಿದ ಬಾರೋ ಶ್ರೀಕೃಷ್ಣ ಎಂಬುದಾಗಿ ಸ್ವಾಗತ ಮಾಡ್ತಾ ಆಲಿಂಗನ ಮಾಡಿಕೊಳ್ಳೋದಕ್ಕೆ ಕರೀತಾ ಇದ್ದಾನೆ ಯಹ್ಯೇ ಹಿ ದೇವೇಶ ಜಗನ್ನಿವಾಸ ನಮೋಸ್ತು ತೇ ಮಾಧವ ಚಕ್ರಪಾಣಿ ಪ್ರಸಹ್ಯ ಮಾಂ ರಥೋತ್ತ ಲೋಕನಾಥ ರಥೋತ್ತಮಾತ್ ಸರ್ವಶರಣ್ಯ ಸಂಖ್ಯೆ ಸರ್ವಶರಣ್ಯ ನೋಡಿ ಜ್ಞಾನ ಇದೆ ಅವನಿಗೆ ಲೋಕಕ್ಕೆಲ್ಲ ಒಡೆಯ ಅಭಯ ಕೊಡೋನವನೇ ಆದರೂ ಅವನ ಮೇಲೆ ಯುದ್ಧ ಮಾಡ್ತಾ ಇದ್ದಾನೆ ಬೀಳಿಸೋ ನನ್ನನ್ನು ಯೋಚನೆ ಮಾಡು ಕುಮಾರವ್ಯಾಸ ಇಲ್ಲಿ ಭಾಳ ಸೊಗಸಾದ ಸಂವಾದ ಮಾಡಿಸಿದ್ದಾನೆ ನೀ ಚಕ್ರ ಹಿಡಿದಿದ್ದೀಯೇ ನನ್ನ ಪ್ರತಿಜ್ಞೆ ನಿನ್ನ ಕೈಲಿ ಚಕ್ರ ಹಿಡಿಸ್ತೇನೆ ಎಂಬ ನನ್ನ ಪ್ರತಿಜ್ಞೆಯನ್ನು ಸಿದ್ಧ ಮಾಡುವುದಕ್ಕೆ ನಿನ್ನ ಪ್ರತಿಜ್ಞೆ ನೀನು ಬಿಟ್ಟಿದ್ದೀಯೇ ಬಹಳ ಸಂತೋಷ ಆದರೆ ಯೋಚನೆ ಮಾಡು ಕೃಷ್ಣ ನಾನು ಇಚ್ಛಾಮರಣಿಯಾದ್ದರಿಂದ ನೀ ಚಕ್ರವನ್ನು ಬಿಟ್ಟರು ನಾನು ಸಾಯುವುದಿಲ್ಲ ಸೋಲು ನಿನಗೆ ಹೊರತು ನನಗೆ ಸೋಲಿಲ್ಲ ಎಂಬುದಾಗಿ ಕೃಷ್ಣನನ್ನು ಭಕ್ತಿಯ ಭರದಲ್ಲಿ ಭೀಷ್ಮ ಬೆದರಿಸ್ತಾನೆ ಎನ್ನುವ ಮಾತು ಈ ಕಡೆಯಲ್ಲಿ ಅರ್ಜುನ ಬಂದು ಕಾಲನ್ನು ತಬ್ಬಿಕೊಂಡ ನ ಹಾಸ್ಯತೆ ಕರ್ಮ ಯಥಾ ಪ್ರತಿಜ್ಞಂ ಪುತ್ರೈಷ್ಯಪೇ ಕೇಶವ ಸೋದರೈಶ್ಯ ನನ್ನ ಮಕ್ಕಳ ಮೇಲಾಣೆ ಅಣ್ಣ ತಮ್ಮಂದ್ರ ಮೇಲಾಣೆ ಬಿಡು ಬಿಡು ಇವನನ್ನ ನಾನು ಸಂಹಾರ ಮಾಡ್ತೇನೆ ಅಂತ ಹೇಳಿದ ಕೂಡಲೇ ತತ ಪ್ರತಿಜ್ಞಾಂ ಸಮಯಂಚ ತಸ್ಯ ಜನಾರ್ದನ ಪ್ರೀತಮನಾನಶಮ್ಯ ಸ್ಥಿತ ಪ್ರಿಯೇ ಕೌರವ ಸತ್ತಮಸ್ಯ ರಥಂ ಸ ಚಕ್ರ ಪುನರಾರುರೋಹ ಹಾಗಾದರೆ ಸರಿ ಅಂತ ಹೇಳಿ ಚಕ್ರವನ್ನು ಅಂತರ್ಧಾನ ಮಾಡಿಸಿ ಮುಂಚಿನಂತೆ ಅರ್ಜುನ ರಥದ ಮುಂದುಗಡೆ ಸಾರಥ್ಯ ಕೂತಿದ್ದಾನೆ ಆಗ ಶಂಖವನ್ನು ತಗೊಂಡು ಸತಾನ ಭೀಷೂನೇ ಪುನರಾದದಾರಹ ಪ್ರಗೃಹ್ಯ ಶಂಖಂ ದ್ವಿಷತ ನಿಹಂತ ನಿನಾದಯ ಮಾಸ ತಥೋ ದ್ವಿಷಶ್ಚ ಸ ಪಾಂಚಜನ್ಯಶ್ಚರವೇಣ ಶೌರಿಹಿ ಶಂಖವನ್ನ ಗಟ್ಟಿಯಾಗಿ ಊದಲಾಗಿ ಭೀಷ್ಮನು ಅದರಿಂದ ಉನ್ಮತ್ತತೆಯನ್ನು ಪಡೆದುಕೊಂಡ ಚಕ್ರಪಾಣಿಯನ್ನು ದರ್ಶನ ಮಾಡಿದ್ದಾನೆ ಮಾಧುರ್ಯ ಭಕ್ತಿ ಅಂತ ಹೇಳ್ತಾರೆ ಭಕ್ತರಲ್ಲಿ ಕೋಪವನ್ನು ಕೊಂಡರೂ ಭಗವಂತ ಅದು ಅನುಗ್ರಹ ಎಂಬುದಾಗಿ ಆ ಕೋಪಗೊಂಡ ಭಗವಂತನ ಚಿತ್ರವನ್ನು ನೋಡುವುದು ಭಕ್ತರಲ್ಲಿ ಮಧುರ ಭಕ್ತಿಯನ್ನು ಬೆಳೆಸ್ತದಂತೆ ರಾಮಾವತಾರದಲ್ಲಿ ಒಂದೆರಡು ಪ್ರಸಂಗ ಕೃಷ್ಣಾವತಾರದಲ್ಲಿದ್ದ ಅತ್ಯಂತ ಅಪರೂಪವಾದ ಪ್ರಸಂಗ ಮತ್ತೆ ಯುದ್ಧ ಮುಂದುವರಿಯಿತು ಆ ಯುದ್ಧದಲ್ಲಿ ಮುಂದೆ ಇಷ್ಟು ಹೇಳಿದರೂ ಸಾಯಂಕಾಲ ಸೂರ್ಯ ಮುಳುಗುವುದರೊಳಗೆ ಅರ್ಜುನ ತಾತನನ್ನು ಮುಗಿಸಲಿಲ್ಲ ಸಾಯಂಕಾಲವಾಗಿ ಹೋಯಿತು ಸೂರ್ಯಾಸ್ತಮಯವಾಯಿತು ಏನು ಚಕ್ರ ಹಿಡಿದಿದ್ದು ಒಂದೇ ಲಾಭ ಕೃಷ್ಣ ಕೌರವರ ಕಡೆಯೂ ಅನೇಕ ಸಾವನವಾಯಿತು ಪಾಂಡವರ ಕಡೆಯೂ ಸಾಬ್ರಮವಾಯಿತು ಅವತ್ತು ಯುದ್ಧದಲ್ಲಿ ಯಾರಿಗೂ ನಿಶ್ಚಿತವಾದ ಜಯವಾಗಲಿಲ್ಲ ನಾಲ್ಕನೇ ದಿವಸ ಯುದ್ಧದಲ್ಲಿ ಪ್ರಾತಃ ಕಾಲದಲ್ಲಿಯೇ ಭೀಷ್ಮಾರ್ಜುನರು ಪ್ರಚಂಡ ಯುದ್ಧವನ್ನು ಮಾಡಿದರು ಅಭಿಮನ್ಯು ಇನ್ನೊಂದು ಕಡೆಯಲ್ಲಿ ತನ್ನ ಪರಾಕ್ರಮವನ್ನು ತೋರಿಸಿ ಕೌರವ ಸೈನ್ಯವನ್ನು ಕೊಚ್ಚುತ್ತಾ ಬಂದ ಬೆಳಗ್ಗೆ ಎಲ್ಲ ಪಾಂಡವರಿಗೆ ಜಯವಾಯಿತು ಇನ್ನೊಂದು ಮುಖದಲ್ಲಿ ಶಲ್ಯನಿಗೂ ಧೃಷ್ಟದ್ಯುಮ್ನಿಗೂ ಭಯಂಕರವಾದ ಯುದ್ಧವಾಗಿ ಶಲ್ಯನನ್ನು ದೃಷ್ಟಜುಮ್ನ ಹಿಮ್ಮೆಟ್ಟಿಸಿದ್ದಾನೆ ಇನ್ನೊಂದು ಕಡೆಯಲ್ಲಿ ಭೀಮನಿಗೂ ಕಳಿಂಗರ ಸೇನೆಗೂ ಭಯಂಕರ ಯುದ್ಧವಾಗಿ ಕಳಿಂಗರಾಜನ ಅಂದರೆ ಇವತ್ತಿನ ವರ್ಷ ಅಪಾರವಾದ ಗಜ ಸೇನೆ ನಾಶವಾಯಿತು ಮಧ್ಯಾಹ್ನವಾದ ಮೇಲೆ ಭೀಮ ಮತ್ತು ಭೀಷ್ಮರು ಪರಸ್ಪರ ಯುದ್ಧ ಮಾಡ್ತಾರೆ ಭೀಷ್ಮ ಮಹಾಪರಾಕ್ರಮಶಾಲಿ ಗದಾ ಯುದ್ಧವನ್ನು ಬಲ್ಲವನಲ್ಲ ಅವನಿಗೆ ಬಾಹುಬಲ ಸಾಲದು ಭೀಮನಿಗೋ ಗದಾದಂಡವೂ ಗೊತ್ತು ಬಾಹುಬಲವೂ ಗೊತ್ತು ಅದರಿಂದ ಅವನು ಯುದ್ಧವನ್ನು ಕೇವಲ ಬಾಹುಬಲದಿಂದ ಮಾಡಿ ಭೀಷ್ಮನ ರಥವನ್ನು ಕುದುರೆ ಸಾರಥಿಗಳ ಸಮೇತವಾಗಿ ಎತ್ತಿ ದೂರಕ್ಕೆ ಎಸೆಯುತ್ತಾನೆ ಅಲ್ಲಿಂದ ಆಚೆಗೆ ಭೀಷ್ಮ ಬದುಕಿರುವ ತನಕ ಭೀಮನನ್ನು ಕಂಡ್ರೆ ಭಯಪಡುತ್ತಿದ್ದ ಭೀಷ್ಮ ಭೀಮರಲ್ಲಿ ಇದೊಂದು ವಿಚಿತ್ರವಾದ ಯುದ್ಧ ಅನ್ಕನ್ವೆನ್ಷನಲ್ ವಾರ್ ಆವತ್ತು ಭೀಷ್ಮ ಮೂರ್ಛೆ ಬಿದ್ದು ಓಡಿ ಹೋದ ಕೂಡಲೇ ಎಂಟು ಜನ ಕೌರವರು ದುರ್ಯೋಧನನ ತಮ್ಮಂದಿರು ಭೀಮನ ಕಣ್ಣಿಗೆ ಬಿದ್ದರು ಅವರೆಲ್ಲರನ್ನೂ ಗದಾದಂಡದಿಂದ ಭೀಮ ಮುಗಿಸಿದ ನಾಲ್ಕನೇ ಯುದ್ಧದಲ್ಲಿ ಎಂಟು ಜನ ಕೌರವರು ಸಾವು ಜಲಸಂಧ ಸುಷೇಣ ಉಗ್ರ ವೀರಬಾಹು ಭೀಮರತ ದುರ್ಮದ ಸುಲೋಚನ ಭೀಮ ಎಂಬುವನು ಅಲ್ಲೊಬ್ಬ ಭೀಮ ಇದ್ದ ಹೆಸರಿಗೆ ನಾಲ್ಕನೇ ದಿವಸ ಕೌರವರಿಗೆ ಅಪಜಯವಾಯಿತು ಐದನೇ ದಿವಸ ಪ್ರಾರಂಭದಲ್ಲಿ ಧೃತರಾಷ್ಟ್ರ ತುಂಬ ಚಿಂತೆ ಮಾಡ್ತಾನೆ ಏನು ಸಂಜಯ ನನ್ನ ಮಕ್ಕಳು ಹೋದ್ರಲ್ಲ ಎಂಟು ಜನ ಮಕ್ಕಳು ಹೋದ್ರಲ್ಲ ಅಯ್ಯೋ ನಾನು ಈ ದುಃಖವನ್ನು ಹೇಗೆ ತಡೆಯಲಿ ನಾನು ಈ ದುಃಖವನ್ನು ಹೇಗೆ ತಡೆಯಲಿ ನಾನೆಂಥ ತಪ್ಪು ಮಾಡಿದ್ದೇನೆ ಮಯ್ಯೇವ ದಂಡ ಪತತಿ ದೈವಾಹತ್ ಪರಮದಾರುಣ ಪಾಂಡವರ ಕಡೆ ಐವರು ಹಾಗೆ ಇದ್ದಾರೆ ಪಾಂಡವರ ಮಕ್ಕಳೆಲ್ಲ ಇದ್ದಾರೆ ಮೈಯೇವ ದಂಡ ಪತತಿ ನನಗೇ ದಂಡವನ್ನು ಕೊಡ್ತಾನಲ್ಲ ನನಗೇ ಶಿಕ್ಷೆ ಮಾಡ್ತಾನಲ್ಲ ಈ ಮಾತು ಕಷ್ಟ ಬಂದಾಗ ಮನುಷ್ಯ ಹೇಳ್ಕೊಳ್ತಾನೆ ನನ್ನಂತ ಕಷ್ಟಪಟ್ಟವ್ರು ಯಾರೂ ಇಲ್ಲ ಎಂಬುದಾಗಿ ಯಥಾ ಅವಧ್ಯಾಹ ಪಾಂಡು ಸುತಾಹ ಯಥಾವಧ್ಯಾಶ್ಚ ಅವಧ್ಯಾಶ್ಚಮೇ ಸುತಾಹ ಪಾಂಡವರ ಮೈಲೇನೂ ಗಾಯ ಆಗಿಲ್ಲ ನನ್ನ ಮಕ್ಕಳೇ ಸುಮ್ಮನೆ ಸಾಯ್ತಾ ಇದ್ದಾರೆ ಏನು ಮಾಡಲಿ ಏನು ಮಾಡಲಿ ಅಂದಾಗ ಅದಕ್ಕೆ ಸಂಜೆಯ ಹೇಳ್ತಾನೆ ನಾನು ಎಷ್ಟು ಬುದ್ಧಿ ಹೇಳಿದರೂ ಕೇಳಲಿಲ್ಲ ಸ್ವಾಮಿ ನೀವು ವಿದುರಂತ ಅವರು ಬಲ್ಲ ಬುದ್ಧಿ ಹೇಳಿದರು ವಿದುರೇಣಾಥ ಭೀಷ್ಮೇಣ ದ್ರೋಣೇನ ಚ ಮಹಾತ್ಮನ ಅವರೆಲ್ಲ ಬುದ್ಧಿ ಹೇಳಿದರು ನಿಮಗೆ ಯುದ್ಧ ಬೇಡ ಅಂತ ನೀವು ಕೇಳಲಿಲ್ಲ ನೀವೇ ಮಾಡಿಕೊಂಡು ಧರ್ಮವನ್ನು ಬಿಟ್ರಿ ಮಹಾರಾಜರೇ ಪಾಂಡವರೇನು ಮಂತ್ರ ಹಾಕಿಲ್ಲ ಮೋಡಿ ಹಾಕಿಲ್ಲ ನೈವ ಮಂತ್ರ ಕಿಂಚಿತ್ ನೈವ ಮಾಯಾಂ ತಥಾ ವಿಧಾಂ ನವೈ ವಿಭೀಷಿಕಾಂ ಕಾಂಚಿತ್ ರಾಜನ್ ಕುರ್ವಂತಿ ಪಾಂಡವಾ ವಿಭೀಷಕ ಅಂದರೆ ಬೆದರಿಗೊಂಬೆ ಪಾಂಡವರು ಏನೇನು ಬೆದರಗೊಂಬೆ ಇಟ್ಟಿದ್ದಾರೆ ನೋಡಿ ರೈತರು ಹೊಲದಲ್ಲಿ ಪಕ್ಷಿಗಳು ಬಂದು ಪೈರನ್ನು ತಿನ್ನದೇ ಇರಲಿ ಅಂತ ಬೆದರಗೊಂಬೆ ಆಕಾರದಲ್ಲಿ ಮಾಡ್ತಾರಲ್ಲ ಪಾಂಡವರು ಏನಂತ ಮಾಟ ಮಂತ್ರ ಮಾಡಿಲ್ಲ ಧರ್ಮೇಣ ಸರ್ವಕಾರ್ಯಾಣಿ ಜೀವಿತಾದೀನಿ ಭಾರತ ಆರಭಂತೆ ತದಾ ಪಾರ್ಥ ಪ್ರಾರ್ಥಯಾನ ಮಹಾದ್ಯಶಃ ಅವರು ಧರ್ಮವನ್ನು ಬಿಟ್ಟು ಏನೂ ಮಾಡೋದಿಲ್ಲ ಅಂತ ಅವ್ರಿಗೆ ಜಯವಾಗ್ತಾ ಇದೆ ನೀವು ಧರ್ಮವನ್ನು ಬಿಟ್ಟಿದ್ದೀರಿ ಯಾರ್ಯಾರು ಬುದ್ಧಿ ಹೇಳಿದ್ರೂ ಕೇಳ್ತಾ ಇಲ್ಲ ಆದ್ದರಿಂದ ನಾನು ಬೇಕಾದಷ್ಟು ಸಲ ತಥಾ ಮಯಾ ಚಾಪಿ ಅಸಕೃತಿ ವಾರ್ಯಮಾಣೋ ನ ಬುದ್ಧಸೆ ವಾಕ್ಯಂ ಹಿತಂಚ ಪಥ್ಯಂಚ ಮರ್ತ್ಯ ಪಥ್ಯಮಿವ ಔಷಧಂ ಪಥ್ಯವಾದ ಔಷಧ ಹೇಳಿದರೆ ರೋಗಿಗೆ ಹೇಗೆ ಹಿಡಿಸೋದಿಲ್ಲೋ ಅಪಥ್ಯವನ್ನೇ ಕೇಳ್ತಾನೆಯೋ ಅದೇ ರೀತಿ ನೀವೇ ಮಾಡಿಕೊಂಡು ತಪ್ಪು ಸ್ವಯಂಕೃತಾಪರಾಧ ನಾನೇನು ಮಾಡಲಿ ಸ್ವಾಮಿ ಇದ್ದದ್ದನ್ನು ಹೇಳ್ತೇನೆ ಎಂದ ಅದೇ ದಿವಸ ಯುದ್ಧ ಇನ್ನೂ ಮುಗಿದು ಹೋಯಿತು ರಾತ್ರಿ ನಾಲ್ಕನೇ ದಿವಸದ ರಾತ್ರಿ ದುರ್ಯೋಧನ ಭೀಷ್ಮರ ಶಿಬಿರಕ್ಕೆ ಹೋಗಿ ಅವರನ್ನು ಚಿಕ್ಕಾಪಟ್ಟೆ ಬೈತಾನೆ ಚುಚ್ಚು ಮಾತುಗಳಿಂದ ಬೈತಾನೆ ಕೈಲಾಗದೇ ಇದ್ದವನು ಮೈಪರಿಸಿಕೊಂಡ ಅಂತ ಇದು ತಂತ್ರದೃಷ್ಟಿಯಿಂದಲೂ ಹೀನ ದೃಷ್ಟಿ ಹೀ ಹೀನ ಹೀನ ತಂತ್ರ ತನ್ನ ಕಡೆ ಸೇನಾಧಿಪತಿ ಉತ್ಸಾಹವನ್ನು ತಾನೇ ತಗ್ಗಿಸ್ತಾ ಇದ್ದರೆ ಇದ್ದದ್ದು ಧೈರ್ಯ ಜಂಗಬಲ ಹೋಗುತ್ತೆ ಒಂದು ಪೇಪರ್ ಹುಡುಗ ಸರಿಯಾಗಿ ಮಾಡಲಿಲ್ಲ ಇವತ್ತು ಪರೀಕ್ಷೆಯಲ್ಲಿ ನಾಳೆ ಇನ್ನೊಂದು ಪರೀಕ್ಷೆ ಇದೆ ಇವತ್ತು ಸರಿಯಾಗಿ ಮಾಡಲಿಲ್ಲ ಅವನು ಹಂಡ್ರೆಡ್ ಪರ್ಸೆಂಟ್ ಮಾರ್ಕ್ ತೆಗಿಲಿಲ್ಲ ಅಂತ ಇವತ್ತೇ ಸಿಕ್ಕಾಪಟ್ಟೆ ಬೈದರೆ ನಾಳೆ ಇದ್ದದ್ದು ಕೈ ಕಾಲು ಹೋಗುತ್ತೆ ಆಯ್ತಪ್ಪ ನಾಳೆ ಒಂದು ಸಲ ಮಾಡು ಮುಂದೆ ನೋಡೋಣ ಅಂತ ಬೆನ್ನು ತಟ್ಟಬೇಕು ಆ ಸಂದರ್ಭದಲ್ಲಿ ಸಮಯ ಪ್ರಜ್ಞೆ ಅದಿಲ್ಲ ದುರ್ಯೋಧನೆಗೆ ಆತರಗಾರ ದುಡುಕನಾದ್ದರಿಂದ ತಾತನ ಹತ್ರ ಹೋಗಿ ಮತ್ತೆ ಮತ್ತೆ ಜಗಳ ಮಾಡ್ತಾನೆ ಮಹಾರಥಾ ಸಮಾಖ್ಯಾತಾ ಕುಲಪುತ್ರಾಹ ತನತ್ಯಜ ತ್ರಯಾಣಾಮಪಿ ಲೋಕಾನಾಂ ಪರ್ಯಾಪ್ತ ಇತಿ ಮೇಮತಿ ಮೂರು ಲೋಕದ ಗಂಡರಿದ್ದೀರಿ ನೀವು ದ್ರೋಣರು ಕೃಪಾಚಾರ್ಯರು ಅಶ್ವತ್ಥಾಮ ಇವರೆಲ್ಲ ನೀವು ಬದುಕಿದ್ದು ನಮ್ಮ ಎಂಟು ಜನ ತಮ್ಮಂತನ ಉಳಿಸ್ಕೊಡೋಕ್ಕಾಗಲಿಲ್ವಲ್ಲ ಏನಾಯಿತು ಈ ಪಾಂಡವರಿಗೆ ಇಷ್ಟೊಂದು ಶಕ್ತಿ ಎಲ್ಲ ಬಂತು ತತ್ರಮೇ ಸಂಶಯೋಜಾತಃ ಸಂಶಯೋ ಜಾತಃ ತನ್ಮಮಾಚಕ್ಷ ಪೃಚ್ಛತಃ ಪಾಂಡವರು ಏಳೇ ಕ್ಷೋಹಿಣಿ ಇದ್ದರು ಅನುಭವರಹಿತನಾದ ದೃಷ್ಟದ್ಯುಮ್ನ ಸೇನಾಪತಿ ಇದ್ದರು ಅವರೇ ಗೆಲ್ತಾ ಇದ್ದಾರೆ ನಾಲ್ಕು ದಿವಸ ಯುದ್ಧದಲ್ಲಿ ಏನಿದ್ರು ಗುಟ್ಟಿರಬಹುದು ಅಂದಾಗ ಅದಕ್ಕೆ ಭೀಷ್ಮ ಹೇಳ್ದ ನೋಡು ಅಲ್ಲಿ ಕೃಷ್ಣ ಒಬ್ಬ ಇದ್ದಾನೆ ಇದು ಒಂದು ಸಾಲದೇನೆಯ ನಿನಗೆ ನಿಮ್ಮ ಕಡೆ ಧರ್ಮವಿಲ್ಲ ಅಲ್ಲಿ ಧರ್ಮವಿದೆ ನಿಮ್ಮ ಕಡೆ ಯಾವುದರಲ್ಲಿ ನಿನಗೆ ವಿಶ್ವಾಸವಿಲ್ಲ ಪಾಂಡವರು ದೈವದಲ್ಲಿ ವಿಶ್ವಾಸವಿಟ್ಟಿದ್ದಾರೆ ಈಗಲೂ ನೋಡು ಎಂಟು ಜನ ಹೋದರೂ ಹೋಯಿತು ಪಾಂಡವರ ಜೊತೆಯಲ್ಲಿ ನೀನು ಶಾಂತಿ ಮಾಡಿಕೋ ಪ್ರಿಯತಾಂ ಪಾಂಡವೈ ಸಾರ್ಧಂ ಚಮೋ ಭರತ ಸತ್ತಮ ಏತತ್ ಕ್ಷೇಮಮಹಂ ಕ್ಷೇಮ ಪೃಥಿವ್ಯಾಸ್ತವ ಬಾವ್ಯೋ ಭೂಮಿಗೂ ಕ್ಷೇಮ ನಿನಗೂ ಕ್ಷೇಮ ಅದನ್ನು ಕೇಳಿ ಇನ್ನಷ್ಟು ಕೆರಳ್ತಾನೆ ದುರ್ಯೋಧನ ಇದಕ್ಕಾಗಿ ಯುದ್ಧ ಆರಂಭ ಮಾಡಿದ್ದೇವೆ ಅಂದರೆ ಆಮೇಲೆ ಹೇಳ್ತಾನೆ ಭೀಷ್ಮ ನೋಡಯ್ಯ ಆ ಕೃಷ್ಣ ಅಂದ್ರೆ ಏನು ಅಂತ ತಿಳ್ಕೊಂಡೆ ವಿಶ್ವ ವಿಶ್ವಮೂರ್ತಿ ವಿಶ್ವೇಶೋ ವಿಶ್ವಕ್ಸೇನೋ ವಿಶ್ವಕರ್ಮ ವಶೀಚ ವಿಶ್ವೇಶ್ವರೋ ವಾಸುದೇವೋಶ ತಸ್ಮಾತ್ ಯೋಗಾತ್ಮಾನಂ ದೈವತಂತ್ವಾಮುಪೈಮಿ ಕೃಷ್ಣನಿಗೆ ಸ್ತೋತ್ರವನ್ನು ಮಾಡ್ತಾನೆ ಜಯ ವಿಶ್ವ ಮಹಾದೇವ ಜಯ ಲೋಕಹಿತರತ ಜಯ ಯೋಗೀಶ್ವರ ವಿಹೋ ಜಯ ಯೋಗಾ ಪರಾವರ ಪದ್ಮಗರ್ಭ ವಿಶಾಲಾಕ್ಷ ಜಯ ಲೋಕೇಶ್ವರೇಶ್ವರ ನಾರಾಯಣ ಸುದುಷ್ಪಾರ ಜಯ ಶಾನಗಧನುರ್ಧರ ಬಹಳ ದೊಡ್ಡ ಸ್ತೋತ್ರ ಆ ರೋ ರಾತ್ರಿಯೆಲ್ಲ ಭೀಷ್ಮ ಇದನ್ನೇ ಜಪ ಮಾಡ್ತಾ ಮಾಡ್ತಾ ದುರ್ಯೋಧನಿಗೆ ಇನ್ನಿಷ್ಟು ಬೇಜಾರಾಯಿತು ನಮ್ಮ ಶತ್ರುಗಳ ಪಕ್ಷವನ್ನು ಕೊಂಡಾಡ್ತಾ ಇದ್ದೀರಿ ಅಂತ ಹೇಳಿದಾಗ ಭೀಷ್ಮರು ಮತ್ತೆ ಹೇಳ್ತಾರೆ ಅರ್ಜುನ ನಾರಾ ಇವನು ನಾರಾಯಣ ಎಷ್ಟು ಹೇಳಬೇಕು ನಿನಗೆ ಎಲ್ಲ ಯಾರೆಲ್ಲ ಬಂದು ಹೇಳಿದ್ರು ನಿನ್ನ ಸಭೆಯಲ್ಲಿ ಹೇಳಿಯೂ ತಿಳಿಯುತ್ತಾ ಇಲ್ಲ ನಿನಗೆ ಆದ್ದರಿಂದ ನನ್ನ ಕೈಲಾಗಿದ್ದು ನಾ ಮಾಡ್ತೇನೆ ಕೇಳು ಬೇಕಾದ್ರೆ ಇನ್ನೊಂದು ಸಲ ಹೇಳ್ತೇನೆ ಅಂತ ಇನ್ನೊಂದು ಅಧ್ಯಾಯದ ತುಂಬ ಕೃಷ್ಣನ ಮಹಿಮೆಯನ್ನು ಕೊಂಡಾಡ್ತಾ ಇದ್ದಾನೆ ಕೃಷ್ಣೋ ಯಸ್ಯ ಪ್ರಸೀದೇತ ಲೋಕಾತೆ ರಾಕ್ಷಿಣಾಜಿತಾ ಕೃಷ್ಣ ಯಾರ ಕಡೆ ಇರ್ತಾನೆಯೋ ಅವರು ಲೋಕವನ್ನು ಗೆಲ್ತಾರೆ ಯಶ್ಚೈನಂ ಭಯಸ್ಥಾನೇ ಕೇಶವಂ ಶರಣಂ ವ್ರಜಯತೆ ಜೀವನದಲ್ಲಿ ಭಯ ಉಂಟಾದಾಗ ಅಪಮಾನ ಉಂಟಾದಾಗ ಕೃಷ್ಣಲ್ಲಿ ಶರಣಾಗತಿ ಮಾಡಿದರೆ ಆ ಕೃಷ್ಣ ಅವನನ್ನು ಕಾಪಾಡ್ತಾನೆ ಸದಾ ಪಠಂಶ್ಚೇದಂ ಸ್ವಸ್ತಿ ಮಾನಸ ಸುಖಿ ಭವೇತಿ ಈ ಸ್ತೋತ್ರವನ್ನು ಪಠಿಸಿದರೂ ಒಳ್ಳೆಯದುಂಟು ನಾರದರು ಅದನ್ನೇ ಹೇಳ್ತಾ ಇದ್ದಾರೆ ನನಗೇನು ಅರ್ಥವಾಗ್ತಾ ಇಲ್ಲ ಅಂತ ಹೇಳ್ತಾ ಹೇಳ್ತಾ ಭೀಷ್ಮ ಹಾಗೆಯೇ ಕಣ್ಣನ್ನು ಮುಚ್ಚಿದ್ದಾನೆ ಆ ನಾಲ್ಕನೇ ರಾತ್ರಿ ಪೂರ್ತಿ ಕೃಷ್ಣ ಧ್ಯಾನದಲ್ಲಿದ್ದಾನೆ ಭೀಷ್ಮ ಬಹಳ ವಿಚಿತ್ರವಾದ ದಿವಸ ದುರ್ಯೋಧನಕ್ಕೆ ಒಂಚೂ ನಿದ್ದೆ ಬರಲಿ ಇವನು ಕೆಣಕಿದ್ರೆ ಮತ್ತು ಮತ್ತೆ ಕೃಷ್ಣ ಅಂತಾನಲ್ಲ ಅಂತ ಹೇಳಿಕೊಂಡು ಐದನೇ ದಿವಸ ಪ್ರಾರಂಭವಾಯಿತು ದುರ್ಯೋಧನಿಗೆ ಭೀಷ್ಮರು ಇಷ್ಟೆಲ್ಲ ಮಹಿಮೆ ಹೇಳಿದರು ತಲೆಗೆ ಹತ್ತಲಿಲ್ಲ ಕೌರವರು ಅವತ್ತು ಬೆಳಗ್ಗೆ ಮಕರ ವ್ಯೂಹವನ್ನು ಮಾಡಿದರು ಪಾಂಡವರು ಶೇನ ವ್ಯೂಹ ಗರುಡಾಕೃತಿಯಲ್ಲಿ ವ್ಯೂಹ ಯುದ್ಧ ಆರಂಭವಾಯಿತು ಮತ್ತೆ ಭೀಷ್ಮ ಭೀಮರಲ್ಲಿ ಯುದ್ಧ ಭೀಮನನ್ನು ಕಂಡ್ರೆ ಹೆದರಿಕೆ ಭೀಷ್ಮರಿಗೆ ರಥವನ್ನು ಎತ್ತಿ ಒಗೀತಾನೆ ಒಂದಲ್ಲ ನಾಲ್ಕು ಸಲ ಆಮೇಲೆ ಭೀಮನನ್ನು ದುಶಾಸನಾದಿಗಳು ಹಿಮ್ಮೆಟ್ಟಿಸಲಾಗಿ ಭೀಷ್ಮನಿಗೂ ಅರ್ಜುನನಿಗೂ ನೇರವಾಗಿ ಯುದ್ಧವಾಯಿತು ಯುದ್ಧ ಆಯಿತು ಅಂತ ತೋರಿಸಿದ್ನೇ ಹೊರತು ತಾತನ ಮೇಲೆ ಮನಸ್ಸಿಟ್ಟು ಬಾಣ ಪ್ರಯೋಗ ಮಾಡಲಿಲ್ಲ ಅರ್ಜುನ ಅಷ್ಟರಲ್ಲಿ ವಿರಾಟ್ ರಾಜ ಬಂದ ಅವನಿಗೂ ಭೀಷ್ಮನಿಗೂ ಯುದ್ಧವಾಯಿತು ಈ ಯುದ್ಧ ಬಹಳ ಹೊತ್ತು ನಡೆದ ಮೇಲೆ ಇನ್ನೊಂದು ಕಡೆಯಲ್ಲಿ ಅಶ್ವತ್ಥಾಮನಿಗೂ ಅರ್ಜುನನಿಗೂ ಯುದ್ಧವಾಗ್ತಾ ಇತ್ತು ಇನ್ನೇನು ಸೂರ್ಯ ಮುಳುಗಬೇಕು ಭೀಮನಿಗೂ ದುರ್ಯೋಧನಿಗೂ ನೇರವಾಗಿ ಯುದ್ಧವಾಯಿತು ಅಭಿಮನ್ಯುವಿಗೂ ದುರ್ಯೋಧನ ಪುತ್ರ ಲಕ್ಷ್ಮಣನಿಗೂ ಯುದ್ಧವಾಯಿತು ಇನ್ನೊಂದು ಕಡೆಯಲ್ಲಿ ಸಾತ್ಯಕಿ ಮತ್ತು ಭೂರಿಶ್ರವಸು ಭಯಂಕರವಾಗಿ ಕಾಡಾಡ್ತಾ ಭೀಮನಿಂದ ಸಾತ್ಯಕಿಗೆ ರಕ್ಷಣೆ ದೊರಕಿತು ಅವತ್ತು ಸಾತ್ಯಕೆಯ ಹತ್ತು ಮಕ್ಕಳು ಸತ್ತು ಹೋದರು ಭೂರಿಶ್ರವಸನ ಯಾದವೇಂದ್ರನ ಹತ್ತು ಮಕ್ಕಳು ಸತ್ತರು ಅವತ್ತು ಕೌರವರಿಗೆ ಜಯವಾಯಿತು ಕೌರವ ಸೇನೆ ಹರ್ಷೋದ್ಗಾರವನ್ನು ಮಾಡಿತು ಪಾಂಡವರು ಚಿಂತಾಕ್ರಾಂತರಾದರು ದಿವಸ ಆರನೇ ದಿವಸ ಯುದ್ಧದಲ್ಲಿ ಕೌರವರು ವ್ಯೂಹವನ್ನು ಮಾಡಲಾಗಿ ಪಾಂಡವರು ಕ್ರೌಂಚ ವ್ಯೂಹವನ್ನು ಮಾಡಿಕೊಂಡರು ಆ ಯುದ್ಧದಲ್ಲಿ ಆರಂಭದಲ್ಲಿಯೇ ಹದಿಮೂರು ಜನ ಕೌರವರು ದುರ್ಯೋಧನನ ಸೋದರು ಬಂಗಾರದಿಂದ ತಲೆ ಕಿರೀಟ ಮೈ ಮೇಲೆಲ್ಲ ಒಡವೆಗಳನ್ನು ಹಾಕ್ಕೊಂಡು ಏನು ವಿಹಾರಕ್ಕೆ ಹೊರಟವರ ಹಾಗೆ ಬಂದು ಭೀಮನನ್ನು ಎದುರಿಸಿದರು ದುರ್ವಿಷಃ ದುಸ್ಸಹ ದುರ್ಮದ ಜಯ ಜಯದ್ಸೇನ ವಿಕರ್ಣ ಚಿತ್ರಸೇನ ಸುದರ್ಶನ ಚಾರುನೇತ್ರ ಸುವರ್ಮ ಎಂಬ ದುಷ್ಕರ್ಣ ಅಂತ ಒಬ್ಬ ಈ ಹದಿಮೂರು ಜನರನ್ನು ಕ್ಷಣ ಮಾತ್ರದಲ್ಲಿ ಭೀಮ ಕೊಂದು ಹಾಕಿ ಹಿಂದಿನ ದಿವಸದ ಅಪಜಯವನ್ನು ಸರಿ ಮಾಡಿಕೊಂಡ ಹದಿಮೂರು ಜನ ಕೌರವರು ಸತ್ತು ಹೋದರು ಅಯ್ಯೋ ನನ್ನ ತಮ್ಮ ಎಲ್ಲ ಹೋದಲ್ಲ ಅಂತ ಅವನು ಅಳ್ತಾನೆ ಪಾಪ ಮತ್ತು ಸಾಯಂಕಾಲದ ಯುದ್ಧದಲ್ಲಿ ಇನ್ನೆಂಟು ಜನ ಕೌರವರನ್ನು ಭೀಮಸೇನ ಕೊಂದು ಹಾಕಿದ ಒಂದೇ ದಿವಸ ಇಪ್ಪತ್ತೊಂದು ಜನ ಹೋದರು ಸ್ವಯಂ ದುರ್ಯೋಧನ ಭೀಮನಿಗೆ ಸೋತು ಓಡಿ ಹೋಗಿಬಿಟ್ಟ ಸುಚಿತ್ರ ಚಿತ್ರಾಂಗದ ಚಿತ್ರದರ್ಶನ ಚಾರುಚಿತ್ರ ಸುಚಾರು ಮೊದಲಾದವರು ಅವತ್ತು ಪಾಂಡವರಿಗೆ ಅಪಾರವಾದ ಜಯ ಉಂಟಾಯಿತು ಇದು ಹೀಗೆ ಒಂದು ದಿವಸ ಕೌರವರ ಕಡೆ ಒಂದು ಕಡೆ ಪಾಂಡವರಿಗೆ ಜಯಲಕ್ಷ್ಮಿ ಒಲಿತಾ ಒಲೀತಾ ಏಳನೇ ದಿವಸ ಯುದ್ಧದಲ್ಲಿ ಕೌರವರು ಮಂಡಲ ವ್ಯೂಹವನ್ನು ಮಾಡಿಕೊಂಡರು ಪಾಂಡವರು ವಜ್ರ ಮಾಡಿದರು ಕೌರವ ಸೇನೆಯಲ್ಲಿ ಅವತ್ತು ಸ್ವಲ್ಪ ಭಯ ನಡುಕಾಯಿತು ಹಿಂದಿನ ದಿವಸ ಇಪ್ಪತ್ತೊಂದು ಜನ ಕೌರವರು ಹೋಗಿದ್ದರಿಂದ ಶ್ರೀಕೃಷ್ಣಾರ್ಜುನರು ಆ ಮೊದಲೇ ಧೈರ್ಯಗೆಟ್ಟಿದ್ದ ಸೈನ್ಯನ ದಿಕ್ಕಾಪಾಲಾಗಿ ಓಡಿಸಿದರು ದ್ರೋಣಾಚಾರ್ಯ ಓಡಿದವರನ್ನೆಲ್ಲ ಕೂಡಿಸ್ಕೊಂಡು ಬಂದು ವಿರಾಟ್ ರಾಜನನ್ನು ಎದುರಿಸಿದ ಇನ್ನೊಂದು ಕಡೆಯಲ್ಲಿ ಶಿಖಂಡಿಗೂ ಅಶ್ವತ್ಥಾಮನಿಗೂ ಭಯಂಕರ ಯುದ್ಧವಾಗಿ ಅಶ್ವತ್ಥಾಮ ಸೋತು ಹೋದ ಧೃಷ್ಟದ್ಯುಮ್ನನಿಗೆ ಹೆದರಿ ದುರ್ಯೋಧನನು ಓಡಿ ಹೋದ ಸಾಯಂಕಾಲವಾಗ್ತಾ ಬಂತು ಯಾದವ ವೀರ ಕೃತವರ್ಮ ನಾರಾಯಣ ಸೇನೆಯ ಅಧ್ಯಕ್ಷ ಕೌರವರ ಕಡೆಯನ್ನು ನಿಂತಿದ್ದ ಅವನಿಗೂ ಭೀಮನಿಗೂ ಭಯಂಕರವಾದ ಯುದ್ಧವಾಯಿತು ಇದು ಹಗಲಿನಲ್ಲಿ ಮಧ್ಯಾಹ್ನ ಆಗ್ತಾ ಆಗ್ತಾ ವಿಂದಾನುವಿಂದರು ಘಟೋತ್ಕಚ ಭಗದತ್ತ ಇವರಲ್ಲಿ ಯುದ್ಧವಾಯಿತು ನಕುಲ ಸಹದೇವರು ಶಲ್ಯನ ಜೊತೆಯಲ್ಲಿ ಯುದ್ಧ ಮಾಡಿ ಶಲ್ಯನನ್ನು ಸ್ವಂತ ಸೋದರ ಮಾವನನ್ನು ಓಡಿಸಿದರು ಶ್ರುತಾಯಸ್ಸು ಎಂಬುವೀರನ ಜೊತೆಯಲ್ಲಿ ಸ್ವಯಂ ಯುಧಿಷ್ಠರ ಯುದ್ಧ ಮಾಡಿದ ಭೂರಿಶ್ರವಸು ಧೃಷ್ಟಿಗೆ ಯುದ್ಧವಾಯಿತು ಅಭಿಮನ್ಯು ಚಿತ್ರಸೇನಾದಿಗಳ ಜೊತೆಯಲ್ಲಿ ಯುದ್ಧ ಮಾಡಿದ ಭಯಂಕರವಾಗಿ ಸುಶರ್ಮ ಎಂಬ ತ್ರಿಗರ್ತರಾಜನಿಗೂ ಅರ್ಜುನಿಗೂ ಯುದ್ಧವಾಯಿತು ಕೃಪಾಚಾರ್ಯ ಚೇಕಿತಾನನ್ನು ಓಡಿಸಿದ ಮತ್ತೆ ಸುಶರ್ಮ ಅರ್ಜುನರು ಯುದ್ಧವಾಯಿತು ಸ್ವಯಂ ಭೀಷ್ಮರು ಪಾಂಡವರನ್ನು ಹಿಮ್ಮೆಟ್ಟಿಸಿದರು ಶಿಖಂಡಿಯನ್ನು ಧರ್ಮಪುತ್ರ ಬೈತಾನೆ ಅಷ್ಟು ಹತ್ತಿರದಲ್ಲಿ ಭೀಷ್ಮರು ಬಂದಿದ್ದರು ನೀನು ಎದುರು ಕಾಣಿಸ್ಕೊಂಡಿದ್ರೆ ಭೀಷ್ಮರು ಬಿಲ್ಲು ಬಾಣಗಳನ್ನು ಕೆಳಗಾಗ್ತಾ ಇದ್ರು ನೀನು ಕರ್ಕೊಂಬಂದು ತಪ್ಪಾಯಿತು ನಿನ್ನ ಕೈಲಲ್ವೇ ಭೀಷ್ಮರಿಗೆ ಮರಣ ಅಂತ ಬೈತಾನೆ ಅವತ್ತು ಸಾಯಂಕಾಲ ಇನ್ನೂ ಮೂರು ಜನ ಕೌರವರನ್ನು ಭೀಮಸೇನ ಕೊಂದ ದ್ರೋಣರು ಪರಾಕ್ರಮವನ್ನು ತೋರಿಸಿದ್ದು ಪ್ರಯೋಜನವಾಗಲಿಲ್ಲ ಕೌರವರಿಗೆ ಅವತ್ತು ಒಟ್ಟಿನ ಮೇಲೆ ಜಯವಾಯಿತು ಮೂರು ಜನ ಸೋದರನ್ನು ಕಳ್ಕೊಂಡಿದ್ದಾನೆ ಅಪಾರವಾದ ಚಿಂಟೆ ಉಂಟಾಯಿತು ಎಂಟನೇ ದಿವಸ ಯುದ್ಧಕ್ಕೆ ಹೋಗ್ತಾ ಇದ್ದೇವೆ ಆ ಎಂಟನೇ ದಿವಸ ಪ್ರಾರಂಭದಲ್ಲಿ ಭೀಮ ಎಂಟು ಜನ ಕೌರವರನ್ನು ಕೊಂದು ಹಾಕಿದ ಪ್ರಾರಂಭದಲ್ಲಿ ಸುನಾಭ ಆದಿತ್ಯ ಕೇತು ಬಹ್ವಾಶಿ ಕುಂಡಧಾರ ಮಹೋದರ ಅಪರಾಜಿತ ವಿಶಾಲಾಕ್ಷ ಸುದುರ್ಜಯ ಕ ಎಂಬ ಎಂಟು ಜನರನ್ನು ಕೊಂದು ಹಾಕಿದರು ಇರಾವಂತನಿಗೂ ಶಕುನಿಗೂ ಯುದ್ಧವಾಗಿ ಶಕುನಿಯ ತಮ್ಮಂದಿರು ಅವನ ಸಹಾಯಕ್ಕೆ ಬರಲಾಗಿ ಇರಾವಂತ ಶಕುನಿಯ ತಮ್ಮಂದರನ್ನೆಲ್ಲ ಸಂಹಾರ ಮಾಡಿದ ಭೀಮನ ಮಗ ಘಟೋತ್ಕಚ ದುರ್ಯೋಧನ ಇವರಲ್ಲಿ ಯುದ್ಧ ನಡೆದು ಘಟೋತ್ಕಚನ ಯುದ್ಧಕ್ಕೆ ಅಪಾರವಾದ ಸೈನ್ಯನಾಶವಾಯಿತು ಮಾಯಾ ಯುದ್ಧದಲ್ಲಿ ಅನೇಕರ ಪಲಾಯನವಾಯಿತು ಭಗದತ್ತನೆಂಬ ನರಕಾಸುರನ ಮಗ ಘಟೋತ್ಕಚನ ಮೇಲೆ ಏರಿ ಬಂದ ಆವತ್ತು ಇರಾವಂತನೆಂಬ ಪುತ್ರನನ್ನು ಅರ್ಜುನ ಪುತ್ರನನ್ನು ಕೊಂದು ಹಾಕಿದರು ಆ ಯುದ್ಧದಲ್ಲಿ ಅರ್ಜುನನಿಗೆ ಬಹಳ ದುಃಖವಾಯಿತು ಸಾಯಂಕಾಲ ಆಗ್ತಾ ಆಗ್ತಾ ಆಗ್ತಾ ಒಂಬತ್ತು ಜನ ಕೌರವರನ್ನು ಭೀಮಸೇನ ಕೊಂದು ಹಾಕಿದ ಅಂದರೆ ಈ ಎಂಟನೇ ದಿವಸ ಯುದ್ಧಕ್ಕೆ ಸರಿಯಾಗಿ ನಲವತ್ತಾರು ಕೌರವರ ಹೆಚ್ಚು ಕಮ್ಮಿ ಅರ್ಧ ಕೌರವರು ಸೈನ್ಯಾವಧಿಯಾಯಿತು ಎಂಟನೇ ದಿವಸ ಯುದ್ಧ ಮುಗಿದಾಗ ದುರ್ಯೋಧನನಿಗೆ ಮತ್ತೆ ಭೀಷ್ಮರ ಮೇಲೆ ಕೋಪ ಉಂಟಾಯಿತು ನೀವು ಮೊದಲೇ ಹೇಳಿ ಎಷ್ಟು ಸಲ ಹೇಳಿ ನಿಮಗೆ ನಾನು ಭೀಷ್ಮರೇ ಮನಸ್ಸಿಟ್ಟು ಯುದ್ಧ ಮಾಡ್ತಾ ಇಲ್ಲ ನೀವು ಆದ್ದರಿಂದ ಈಗಲಾದರೂ ನೀವು ರಿಟೈರ್ ಆಗ್ತೀರಾ ಕರ್ಣನಿಗೆ ಹೇಳಲೆ ಎಂಬುದಾಗಿ ಕೇಳ್ತಾನೆ ಕರ್ಣನಿಗೆ ಹೇಳಲೆ ಅಂತ ಕೇಳ್ತಾನೆ ದುರ್ಯೋಧನ ಏನು ಹೀಗೆ ಮಾಡ್ತಾ ಇದ್ದೀರಿ ಹಿರಿಯರು ಪರಶುರಾಮರನ್ನು ಸೋಲಿಸಿದವರು ಅಯ್ಯೋ ಏನು ಮಾಡಲಿ ನಾನು ಏನು ಮಾಡಲಿ ನಿಂದಾಮಿ ಭೃಷಮಾತ್ಮಾನಂ ಧಿಗಸ್ತು ಕ್ಷತ್ರ ಈ ಮಾತನ್ನು ಕೇಳಿ ಮನಸ್ಸಿಗೆ ತುಂಬ ಬೇಜಾರು ಮಾಡಿಕೊಳ್ತಾರೆ ಭೀಷ್ಮರು ಪಶ್ಯತೋ ಯುಧಿ ಭೀಷ್ಮಸ್ಥ ಶಪೇ ಸತ್ಯೇ ನತೆ ಕರ್ಣನು ಬಂದು ಹೇಳಿದ ನಾ ಹೇಳಿಲ್ವೇನಯ್ಯ ದುರ್ಯೋಧನ ಈ ಭೀಷ್ಮ ದ್ರೋಣರು ನಂಬಬೇಡ ಅಂತ ಈ ನಂಬಿದೆ ಅವರಿಗೆ ಪಟ್ಟಾಭಿಷೇಕವನ್ನು ಮಾಡಿದ್ದೀಯೇ ನ ಪಾರ್ಥಾನ್ ಪ್ರತಿಭಾದಂತೆ ನ ಜಾನೇ ತಚ್ಚ ಕಾರಣಂ ಇವನು ಖಂಡಿತವಾಗಿ ಪಾರ್ಥರನ್ನು ನಿಗ್ರಹ ಮಾಡುವುದಲ್ಲ ಅದಕ್ಕೇನು ಕಾರಣ ಅಂತ ನನಗೆ ಗೊತ್ತಿಲ್ಲ ಅವ್ರ ಮೇಲೆ ಬರೀ ಪ್ರೀತಿ ಇರ್ಬೋದು ಪಾಂಡವೇಶು ದಯಾಂ ನಿತ್ಯಂ ಸೈ ಭೀಷ್ಮ ಕರೋತಿ ವೈ ಪಾಂಡವರ ಮೇಲೆ ದಯೆ ಬರ್ತದೆ ಅವನಿಗೆ ದಯಯಾ ಯದಿವಾ ರಾಜನ್ನಿ ದ್ವೇಷ್ಯ ಭಾವಾನ್ ಮಮ ಪ್ರಭೋ ವಾಪಿ ಮಮ ರಕ್ಷಸಿ ಪಾಂಡವಾನೆ ಕಟಕಿ ಮಾತನ್ನಾಡ್ತಾನೆ ನನ್ನದೇ ಭಾಗ್ಯಹೀನತೆ ಇರಲಿ ಪಾಂಡವರ ಮೇಲೆ ದಯೆ ಇರಲಿ ಅಂತೂ ನಮ್ಮ ಕೈ ಕೊಡ್ತಾ ಇದ್ದೀರಿ ನೀವು ಏನು ಮಾಡೋಣ ಏನು ಮಾಡೋಣ ನಾನು ನೀವೇ ಒಂದು ಉಪಾಯ ಹೇಳಬೇಕು ಅಂದು ಯುದ್ಧ ನಿಲ್ಲಿಸಿ ನೀವು ರಿಟೈರ್ ಆಗಿ ಎನ್ನುವುದನ್ನು ಪರ್ಯಾಯದಲ್ಲಿ ಚುಚ್ಚಿ ಚುಚ್ಚಿ ಹೇಳ್ತಾ ಇದ್ದಾನೆ ಅದಕ್ಕೆ ಅವರು ಹೇಳಿದರು ಕಿಂತಂ ದುರ್ಯೋಧನೈವಂ ಮಾಂ ವಾಕ್ಷಲ್ಯೈಹಿ ಅಪಕೃಂತಸಿ ಮೊದಲೇ ನೊಂದಿದ್ದೇನು ನಾನು ಯಾವ ಕಡೆ ಇರಬೇಕು ಅಂತ ತೀರ್ಮಾನ ಮಾಡಿದೆ ಪಾಂಡವರು ಅನ್ಯಾಯವಾಗಿದೆ ಮಾತೆಂಬ ಚಾವಟಿಯಿಂದ ಹೊಡಿತಾ ಇದ್ದೀಯೇ ಮಾತೆಂಬ ಸೂಜಿಯಿಂದ ಚುಚ್ಚುತ್ತಾ ಇದ್ದೀಯೇ ಯದಾತು ಪಾಂಡವ ಶೂರ ಖಾಂಡವೇ ಅಗ್ನಿಮತರ್ಪಯತಿ ಪರಾಜಿತರಣೇ ಶಕ್ರಂ ಪರ್ಯಾಪ್ತಂ ತನ್ನಿದರ್ಶನಂ ಶುರು ಮಾಡಿದರು ಮತ್ತೆ ಒಬ್ಬನೇ ಅರ್ಜುನ ಕಾಂಡವಧಾನ ಮಾಡಿ ಇಂದ್ರನನ್ನ ಸೋಲಿಸಿದನಲ್ಲ ಪರ್ಯಾಪ್ತಂ ದರ್ಶನಂ ಅದೊಂದು ಸಾಕಲ್ಲ ಪಾಂಡವರ ಶಕ್ತಿ ಯಾವುದೆಂಬುದಾಗಿ ದ್ರವಮಾನೇಶು ಶೂರೇಶು ಸೋದರೇಶು ತವ ಪ್ರಭೋ ಸೂತಪುತ್ರೇ ಚ ರಾಧೇಯೇ ಪರ್ಯಾಪ್ತಂ ದರ್ಶನಂ ಘೋಷಯಾತ್ರಾ ಸಂದರ್ಭದಲ್ಲಿ ಗಂಧರ್ವೈಹಿ ಹೃತಮೋಜಸ ನಿನ್ನನ್ನು ಗಂಧರ್ವ ಹಿಡ್ಕೊಂಡು ಹೋದಾಗ ಇವತ್ತು ಚೇತಾವಣೆ ಮಾಡ್ತಾನಲ್ಲ ಈ ಕರ್ಣ ಬಂದು ನಿನ್ನನ್ನು ಬಿಡಿಸಿದನೆ ಘೋಷಯಾತ್ರೆಗೆ ಪ್ರೇರಣೆ ಒಂದು ಬಿಡಿಸ್ತವ್ರು ಯಾರು ಭೀಮಾರ್ಜುನರಲ್ಲವೇ ಏಕಏವ ಸಮುದ್ಯಾತಃ ಪರ್ಯಾಪ್ತಂ ದರ್ಶನಂ ವಿರಾಟ್ ನಗರದಲ್ಲಿ ನಿಮ್ಮನ್ನೆಲ್ಲ ಬೆತ್ತಲೆ ನಿಲ್ಲಿಸಿ ನಿಮ್ಮ ಬಟ್ಟೆಗಳನ್ನು ಕರ್ಕೊಂಡು ಹೋದ್ನಲ್ಲ ಅರ್ಜುನ ಊರಿಗೆ ಮೊದಲು ಓಡಿದವನು ಈ ಹಾಳು ಕರ್ಣ ಅಲ್ಲವೇ ಗೋಗ್ರಹೇ ಜಿತವಾನ್ ಪೂರ್ವಂ ಪರ್ಯಾಪ್ತಂ ತನ್ನಿದರ್ಶನಂ ವಿಜಿತ್ತ ಚೈದಾಕರ್ಣಂ ಸದಾ ಪುರುಷಮಾನಿನಂ ಉತ್ತರ ಏದದವಸ್ತ್ರಂ ಪರ್ಯಾಪ್ತಂ ತನ್ನಿದರ್ಶನಂ ಜಿತವಾನ್ ಸಮರೇ ಪಾರ್ಥ ಪರ್ಯಾಪ್ತಂ ತನ್ನಿದರ್ಶನಂ ಕೋ ಹಿ ಶಕ್ತೋ ರಣೇ ಜೇತು ಪಾಂಡವಂ ರಭಸಂತದ ಯಸ್ಯ ಗೋಪ್ತ ಜಗದ್ಗೋಪ್ತ ಶಂಖಚಕ್ರಗದಾಧರ ಅನಂತ ಅನಂತಶಕ್ತಿ ಸೃಷ್ಟಿ ಸಂಹಾರಕಾರಕಃ ಸೃಷ್ಟಿ ಸ್ಥಿತಿ ಲಯ ಮಾಡುವ ಶ್ರೀಕೃಷ್ಣನೇ ಪಾಂಡವರ ಕಡೆ ನಿಂತಿದ್ದಾನೆ ಅರ್ಜುನ ಸಾರಥಿ ಆಗಿದ್ದಾನೆ ಇಷ್ಟೆಲ್ಲ ಹೇಳಿದ್ರು ನಿಂಗೆ ತಿಳಿತಾ ಇಲ್ಲ ನಾನು ಏನು ಮಾಡ್ಬೋದೋ ಮಾಡ್ತಿದ್ದೇನೆ ಜಯ ಯಾಕೆ ತಂದು ಕೊಡಲಿಲ್ಲ ಅಂದ್ರೆ ಅದು ನನ್ನ ಕೈಯಲ್ಲಿಲ್ಲ ಗೆದ್ದು ಕೊಡ್ತೇನೆ ನಾ ಹೇಳಿರಲಿಲ್ಲ ಯುದ್ಧ ಮಾಡ್ತೇನೆ ಅಂತ ಅಷ್ಟೇ ಹೇಳಿದ್ದು ಆದ್ದರಿಂದ ನಾನು ಮಾಡೋದನ್ನು ಮಾಡಿದ್ದೇನೆ ಹೊರತು ನಾನು ಇನ್ನೇನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟ ಸಾಯಂಕಾಲವಾಗ್ತಾ ಬಂತು ವಿನಿಂದ್ಯ ಪರವಶ್ಯತಾಂ ಇನ್ನೊಬ್ಬರ ಕೈಯಲ್ಲಿ ಸೇವೆ ಮಾಡೋದು ಅತ್ಯಂತ ಹೀನ ವೃತ್ತಿ ಅಯ್ಯೋ ನನ್ನ ಜನ್ಮ ಹೀಗಾಯ್ತಲ್ಲ ಅಂತ ನಿರ್ವೇದಂ ಪರಮಂಗತ್ವ ಬಹಳ ದುಃಖಪಟ್ಟು ದೀರ್ಘಂ ದದ್ಯೌ ಶಾಂತನವಃ ಯೋದ್ಧ ಕಾಮೋ ಅರ್ಜುನಂ ರಣೇ ಮತ್ತೆ ಅರ್ಜುನನನ್ನು ನಟ್ಟಿಸಿಕೊಂಡು ಹೋಗ್ತಾನೆ ಮಕ್ಕಳೆಲ್ಲ ಎಷ್ಟೋ ಜನ ಕೌರವರನ್ನು ಕರ್ಕೊಂಡಿದ್ದಾರೆ ಆ ಅರ್ಜುನೋ ರಥಿನಾಂ ಶ್ರೇಷ್ಠ ಶಿಖಂಡಿನಂ ನರವ್ಯಾಘ್ನಂ ಭೀಷ್ಮಸ್ಯ ಪ್ರಮುಖೇ ನೃಪ ಸ್ಥಾಪಯಾಮಾಸ ಶಿಖಂಡಿನ ಕರ್ಕೊಂಬಂದು ಇನ್ನೇನು ಭೀಷ್ಮನ ಹತ್ತಿರ ನಿಲ್ಲಿಸಬೇಕು ಸೂರ್ಯಾಸ್ತಮಯವಾಯಿತು ಎಂಟನೇ ದಿವಸ ಯುದ್ಧ ಮುಗಿದು ಹೋಯಿತು